ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಹಿಂದಿನ ಪದ್ಯದಲ್ಲಿ ನಾರದರು ಧರ್ಮರಾಜನಿಗೆ ಉಪದೇಶ ಮಾಡಿರ್ತಕ್ಕಂಥ ಭಾವಾದ್ವೈತ ದ್ರವ್ಯಾದ್ವೈತ ಮತ್ತು ಕ್ರಿಯಾದ್ವೈತ ಅಂತ ಈ ರೀತಿಯಾಗಿರ್ತಕ್ಕಂಥ ಅದ್ವೈತದ ಉಪಾಸನೆಯನ್ನು ಮಾಡಬೇಕು ಅಂತ ಅಲ್ಲಿ ತಿಳಿಸಿದ್ರು ಈ ರೀತಿಯಾಗಿ ಉಪಾಸನೆಯನ್ನು ಮಾಡಿದರೆ ಬರ್ತಕ್ಕಂಥ ಫಲ ಏನು ಅಂತ ಹೇಳಿದ್ರೆ ಭಕ್ ಅಂತಹ ಭಕ್ತರಿಗೆ ತನ್ನನು ಈವ ಕಾವ ಕೃಪಾಳು ಕರಿವರ ಒಲಿದ ತರದಂತೆ ಅಂತ ಗಜೇಂದ್ರನ ದುಷ್ಟಾಂತದಿಂದ ಭಗವಂತ ಯಾವ ರೀತಿಯಾಗಿ ಅನುಗ್ರಹ ಮಾಡ್ತಾನೆ ಅನ್ನೋದನ್ನು ತಿಳಿಸ್ತಾರೆ ಈ ಪದ್ಯದಲ್ಲಿ ಭಾವದ್ರವ್ಯ ಕ್ರಿಯೆಗಳೆನಿಸುವ ಈ ವಿಧ ಅದ್ವೈತ ತ್ರಯಂಗಳ ಭಾವಿಸುತ್ತ ಸದ್ಭಕ್ತಿಯಲ್ಲಿ ಸರ್ವತ್ರ ಮರೆಯದಲೇ ತಾವಕನು ತಾನೆಂದು ಪ್ರತಿದಿನ ಸೇವಿಸುವ ಭಕ್ತರಿಗೆ ತನ್ನನು ಈವ ಕಾವ ಕೃಪಾಳು ಕರಿವರಗೊಲಿದ ತರನಂತೆ ಭಾವಾದ್ವೈತ ಕ್ರಿಯಾದ್ವೈತ ದ್ರವ್ಯಾದ್ವೈತ ಅಂತ ಮೂರು ರೀತಿಯಾಗಿರ್ತಕ್ಕಂಥ ಅದ್ವೈತದ ಚಿಂತನೆ ಹಿಂದಿನ ಪದ್ಯದಲ್ಲಿ ವಿತ್ತ ದೇಹ ಆಗಾರ ಅಪತ್ಯ ಇತ್ಯಾದಿ ಎಲ್ಲ ಹೇಳಿ ಆ ಎಲ್ಲವೂ ಕೂಡ ಈ ಮೂರು ರೀತಿಯಾಗಿರ್ತಕ್ಕಂಥ ಅದ್ವೈತದಲ್ಲೇ ಬರುವಂಥದ್ದು ಅಂತ ತಿಳಿಸಿದರು ಅದ್ವೈತ ಅಂದರೆ ದ್ವೈತ ರಹಿತವಾದದ್ದಕ್ಕೆ ಅದ್ವೈತ ಅಂತೇಳಿ ದ್ವೈತ ಅಂದರೆ ಭ್ರಾಂತಿ ಅನ್ಯತಾ ಪ್ರತಯೋದ್ವೈತಂ ಅಂತ ಮಾಂಡುಕ್ ಉಪನಿಷತ್ ಭಾಷೆಯಲ್ಲಿ ಶ್ರೀಮದಾಚಾರ್ಯ ತಿಳಿಸ್ತಾರೆ ಭ್ರಾಂತಿ ರಹಿತವಾಗಿರ್ತಕ್ಕಂಥ ಯಥಾರ್ಥ ಜ್ಞಾನ ಸ್ವರೂಪವಾಗಿರ್ತಕ್ಕಂಥ ಉಪಾಸನೆಗೆ ಅದ್ವೈತ ಅಂತ ಹೆಸರು ಅದನ್ನು ಬಿಟ್ಟು ಮಾಯಾವಾದಿಗಳು ತಿಳಿಸೋಂಗೆ ಜೀವ ಬ್ರಹ್ಮ ಐಕ್ಯ ಅದು ಅದ್ವೈತ ಅನ್ನೋದು ಅಲ್ಲ ಭಾಗವತ ಸಪ್ತಮ ಸ್ಕಂದದಲ್ಲಿ ನಾರದರು ಧರ್ಮರಾಜನಿಗೆ ಈ ಅದ್ವೈತದ ಚಿಂತನೆಯನ್ನು ಉಪದೇಶ ಮಾಡ್ತಾರೆ ಭಾವಾದ್ವೈತ ದ್ರವ್ಯಾದ್ವೈತ ಕ್ರಿಯಾದ್ವೈತ ಅದನ್ನು ಅದ್ವೈತ ಅಂತ ಹೇಳಿದ್ದೆ ಹೊರತು ಜೀವ ಬ್ರಹ್ಮ ಐಕ್ಯ ಅಂತ ಅವ್ರು ಹೇಳ್ತಾರಲ್ಲ ಮಾಯಾವಾದಿಗಳು ಆ ರೀತಿಯಾಗಿರ್ತಕ್ಕಂಥ ಅದ್ವೈತ ಚಿಂತನೆ ಅದು ಸರ್ವತಾ ಅಲ್ಲ ಅಂತ ಅದ್ವೈತ ಅಂದರೆ ಜೀವ ಬ್ರಹ್ಮ ಐಕ್ಯ ಅಂತ ಈ ರೀತಿ ಸಾಮಾನ್ಯ ಅರ್ಥ ಆದರೆ ಜೀವನಿಗೆ ಬ್ರಹ್ಮನ ಐಕ್ಯ ಅನ್ನೋದು ಎಂದೂ ಸಾಧ್ಯ ಇಲ್ಲ ಜೀವನೊಳಗೆ ಬ್ರಹ್ಮನಿಗೆ ಬ್ರಹ್ಮನ ಐಕ್ಯನೇ ಹೊರತು ಜೀವನಿಗೆ ಬ್ರಹ್ಮನಿಗೆ ಐಕ್ಯ ಅನ್ನೋದು ಯಾವತ್ತಿಗೂ ಸಾಧ್ಯ ಇಲ್ಲ ಜೀವನೊಳಗೆ ನಿಯಾಮಕನಾಗಿ ಭಗವಂತ ಇರ್ತಾನೆ ತನ್ನ ಆ ರೂಪದ ಜೊತೆಗೆ ಪರಸ್ಪರ ಐಕ್ಯ ಅಷ್ಟೇ ಹೊರತು ಉಳಿದಂತೆ ಅಲ್ಲ ಅದೇ ರೀತಿಯಾಗಿ ಎಲ್ಲ ಜಡ ಪದಾರ್ಥಗಳಲ್ಲಿ ಹಿಂದಿನ ಪದ್ಯದಲ್ಲಿ ಹೇಳ್ದಂಗೆ ತ್ರಿಗುಣಗಳಲ್ಲೂ ಭಗವಂತನೇ ಇರ್ತಾನೆ ಆಮೇಲೆ ಮನಸ್ಸು ಮೊದಲಾಗಿರ್ತಕ್ಕಂಥ ಜಡಭೂತವಾದ ಇಂದ್ರಿಯದಲ್ಲೂ ಭಗವಂತನೇ ಇದ್ದು ಜ್ಞಾನ ಕರ್ಮ ಅದು ಜಡ ಅಲ್ಲೂ ಕೂಡ ಭಗವಂತನೇ ಇರ್ತಾನೆ ಇದ್ದು ಅಲ್ಲಲ್ಲಿರ್ತಕ್ಕಂಥ ಅಭಿಮಾನಿ ದೇವತೆಗಳನ್ನು ಪ್ರೇರಣೆ ಮಾಡ್ತಕ್ಕಂಥವನು ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ ಹೀಗೆ ನಾವು ಕಾಯಿಕ ವಾಚಿಕ ಮಾನಸಿಕ ಮಾಡ್ತಕ್ಕಂಥ ಎಲ್ಲ ಕಾರ್ಯಗಳೊಳಗೂ ಕೂಡ ನಿಯಾಮಕನಾಗಿರ್ತಕ್ಕಂಥ ಭಗವಂತನ ರೂಪಗಳಿಗೆ ಪರಸ್ಪರ ಐಕ್ಯ ಚಿಂತನೆ ಈ ರೀತಿಯಾಗಿ ಹೇಳೋದೆ ಅದ್ವೈತ ಅಂತ ಈ ಐ ಅದ್ವೈತ ಅನ್ನೋದು ಮೂರು ರೀತಿಯಾಗಿ ಭಾವಾದ್ವೈತ ದ್ರವ್ಯಾದ್ವೈತ ಕ್ರಿಯಾದ್ವೈತ ಅಂತೇಳಿ ಈ ದ್ರವ್ಯಾದ್ವೈತದಲ್ಲಿ ದ್ರವ್ಯ ಅಂದರೆ ವಿತ್ತ ಮೊದಲಾಗಿರ್ತಕ್ಕಂಥ ಎಲ್ಲ ಧನ ಸಂಪತ್ತು ಅರ್ಥ ಕಾಮ ಆಮೇಲೆ ನಮಗೆ ಸುಖ ಸಾಧನವಾಗಿರ್ತಕ್ಕಂಥ ನಮ್ಮ ಶರೀರ ಶರೀರಕ್ಕೆ ಅನುಬಂಧಿಗಳಾಗಿರ್ತಕ್ಕಂಥ ಸಂಬಂಧಿಗಳಾಗಿರ್ತಕ್ಕಂಥ ಹೆಂಡತಿ ಮಕ್ಕಳು ಸ್ನೇಹಿತರು ನಮಗೆ ಹಿತರು ಅಹಿತರು ಅಂದರೆ ನಮಗಾಗದೇ ಇರತಕ್ಕಂಥವರು ಎಲ್ಲರೂ ಕೂಡ ಒಂದರ್ಥದಲ್ಲಿ ದ್ರವ್ಯಗಳು ಅಂತ ಪರಿಗಣನೆಯನ್ನು ಮಾಡ್ತಾರೆ ಯಾಕೆ ಅಂದರೆ ನಮಗೆ ದ್ರವ್ಯಗಳಲ್ಲಿ ಅತ್ಯಂತ ಅಭಿಮಾನ ಇವರೆಲ್ಲ ನಮ್ಮವರೇ ನಮಗಾಗಿ ಇರ್ತಕ್ಕಂಥವ್ರು ಅಂತ ಈ ರೀತಿಯಾಗಿ ದುರಭಿಮಾನ ಎಷ್ಟು ಅಂದರೆ ನಾವು ಬೇರೆ ಅಲ್ಲ ಅವ್ರು ಬೇರೆ ಅಲ್ಲ ಅಂತ ಮಾತಾಡ್ತಿರ್ತೀವಲ್ಲ ಅವನೇನು ಹೇಳ್ತಾನೋ ನನ್ನ ಅಭಿಪ್ರಾಯ ಏನೋ ಅದೇ ಅಂತ ಹೇಳಬೇಕಾದ್ರೆ ನಾನೇ ಅವನು ಅವನೇ ನಾನು ಅನ್ನೋ ರೀತಿಯಲ್ಲಿ ನಾವು ವ್ಯವಹಾರದಲ್ಲಿ ಮಾತಾಡ್ತೀವಿ ಅದನ್ನೇ ದ್ರವ್ಯದ್ವೈತ ಅಂಥೇಳಿ ಭಾಗವತ ಅದನ್ನೇ ಹೇಳುತ್ತೆ ದ್ರವ್ಯ ವಿಭ್ರಮ ಅಂತ ಆ ರೀತಿಯಾಗಿರ್ತಕ್ಕಂಥ ಭ್ರಮೆಯಿಂದ ಹೇಳುವಂಥದ್ದು ಅಂತ ಈ ದ್ರವ್ಯ ವಿಭ್ರಮ ತೊಲಗದಾಗ ನಮಗೆ ಈ ದ್ರವ್ಯಾದ್ವೈತ ಅಂದರೆ ಏನು ಅನ್ನೋ ಚಿಂತನೆಯನ್ನು ಬರೋದು ಸಾಧ್ಯ ನಮಗೆ ಮತ್ತೆ ಮತ್ತೆ ಜನನ ಮರಣ ರೂಪವಾಗಿರ್ತಕ್ಕಂಥ ಸಂಸಾರಕ್ಕೆ ಬರಲಿಕ್ಕೆ ಕಾರಣ ಆಗಿರೋದೇ ಇದು ಕಾರಕ ವಿಭ್ರಮ ದ್ರವ್ಯ ವಿಭ್ರಮ ಮತ್ತು ಕ್ರಿಯಾ ವಿಭ್ರಮ ಅಂಥೇಳಿ ಅದು ಯಾವತ್ತು ಪರಿಹಾರ ಆಗುತ್ತೋ ಆವಾಗ ಜನನ ಮರಣ ರೂಪವಾಗಿರ್ತಕ್ಕಂಥ ಸಂಸಾರದಿಂದ ಬಿಡುಗಡೆ ಆ ದ್ರವ್ಯಗಳಲ್ಲಿ ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತನೇ ಅನಂತ ರೂಪಗಳಿಂದ ಇದ್ದು ಆ ದ್ರವ್ಯಗಳಲ್ಲೂ ನಿಯಾಮಕನಾಗಿರ್ತಾನೆ ಆ ದ್ರವ್ಯಗಳ ಮೂಲಕ ನಮಗೆ ನಮ್ಮ ಕರ್ಮಾನುಸಾರವಾಗಿ ಸುಖ ದುಃಖಗಳನ್ನು ನೀಡ್ತಕ್ಕಂಥವನು ಪರಮಾತ್ಮನೇ ಹೊರತು ಅದು ನಮ್ಮದಲ್ಲ ಅನ್ನೋ ತತ್ವಜ್ಞಾನವನ್ನೇ ಭಾಗವತ ಹೇಳ್ತಾ ಇದೆ ದ್ರವ್ಯಾದ್ವೈತ ಭಾವಾದ್ವೈತ ಅಂದರೆ ಭಾವ ಅಂದರೆ ವಸ್ತುವಿನ ಉತ್ಪತ್ತಿ ಅಥವಾ ಉತ್ಪಾದನೆ ಅಂತ ಒಂದು ಬಟ್ಟೆ ತಯಾರಾಗಬೇಕು ಅಂತಾದರೆ ಒಂದಿಷ್ಟು ನೂಲು ಬೇಕು ದಾರಗಳು ಬೇಕು ನೇಯ್ಲಿಕ್ಕೆ ಗಿರಣಿ ಬೇಕು ಅಥವಾ ಮಗ್ಗ ಬೇಕು ಆ ನೇಕಾರ ಏನೋ ನೇ ಬಟ್ಟೆಯನ್ನು ನೇಯೋನಿರ್ತಾನೆ ಅವನಿಗೆ ಕಣ್ಣು ಕೈ ಮೊದಲಾಗಿರ್ತಕ್ಕಂಥ ಎಲ್ಲ ಅವಯವಗಳು ಬೇಕು ಈ ಎಲ್ಲ ಸಾಧನ ಸಾಮಗ್ರಿಗಳಿಂದ ಬಟ್ಟೆ ಅನ್ನೋದು ತಯಾರಾಗುತ್ತೆ ತಯಾರು ಮಾಡ್ತಕ್ಕಂಥ ಕಾರಕರು ನಾವೇ ಅನ್ನೋದು ಭ್ರಾಂತಿ ಇದೇ ಕಾರಕ ಭ್ರಮೆ ಅಂತ ಭಗವಂತನೇ ಅನಂತ ರೂಪಗಳಿಂದ ಇದ್ದು ಈ ಕ್ರಿಯೆ ಆಗಲಿಕ್ಕೆ ಏನು ಬೇಕೋ ಆ ಎಲ್ಲ ಕಾರ್ಯವನ್ನು ಮಾಡ್ತಕ್ಕಂಥವನು ಭಗವಂತನೇ ಸಾಧನ ಸಾಮಗ್ರಿಗಳಲ್ಲೂ ಅವನೇ ಇರ್ತಾನೆ ಕಾರ್ಯವಸ್ತುಗಳಲ್ಲೂ ಅವನೇ ಇರ್ತಾನೆ ಈಗ ಅನಂತ ರೂಪಗಳಿಂದ ಇದ್ದು ಕಾರಕ ನಿಯಾಮಕನಾಗಿರ್ತಕ್ಕಂಥವನು ಭಗವಂತ ಅವನೇ ಸರ್ವಶಕ್ತ ಸರ್ವ ಸಮರ್ಥ ಸರ್ವ ಪ್ರೇರಕ ಅಂತ ಈ ರೀತಿಯಾಗಿ ತಿಳ್ಕೊಳ್ಳೋದೆ ಭಾವಾದ್ವೈತ ಅಂತ ನೂಲಿನಿಂದ ಬಟ್ಟೆ ತಯಾರಾಗುವಂತೆ ಕಾರಣ ವಸ್ತುಗಳಾಗಿರ್ತಕ್ಕಂಥ ಪಂಚಭೂತಗಳಿಂದ ಈ ದೇಹ ಮೊದಲಾಗಿರ್ತಕ್ಕಂಥ ಇಂದ್ರಿಯಗಳೆಲ್ಲ ಸೃಷ್ಟಿಯಾಗುವಂಥದ್ದು ಇದು ಕಾರ್ಯ ಕಾರಣದಿಂದ ಕಾರ್ಯ ಪ್ರತ್ಯೇಕ ಆದದ್ದಲ್ಲ ಆದರೂ ಕೂಡ ಪಂಚಭೂತಗಳು ಪಂಚ ತನ್ಮಾತ್ರಗಳೆಲ್ಲ ಬೇರೆ ದೇಹ ಮೊದಲಾದ ಇಂದ್ರಿಯಗಳು ಇವೆಲ್ಲ ವ್ಯುತ್ಪತ್ತಿ ವಸ್ತುಗಳು ಕೂಡ ಬೇರೆ ದೇವರ ಅಚಿಂತ್ಯದ್ಭುತ ಶಕ್ತಿಗೆ ಇವು ಅಧೀನ ಅಂತ ತಿಳ್ಕೊಳ್ಳೋದೆ ಅಥವಾ ಚಿಂತನೆ ಮಾಡೋದೇ ಭಾವಾದ್ವೈತ ಕ್ರಿಯಾದ್ವೈತ ಅಂದರೆ ಮನೋವಾಕ್ಕಾಯಗಳಿಂದ ನಡೀತಕ್ಕಂಥ ಸಕಲ ಕ್ರಿಯೆಯು ಕೂಡ ಬಿಂಬರೂಪಿಯಾಗಿರ್ತಕ್ಕಂಥ ಭಗವಂತನಿಂದನೇ ನಡೆಯುವಂಥದ್ದು ಭಗವಂತನಿಂದಲೇ ಅವುಗಳ ಅಭಿವ್ಯಕ್ತಿ ಅವನೇ ಸರ್ವತಂತ್ರ ಸ್ವತಂತ್ರ ಜೀವನು ಎಲ್ಲ ಹಂತದಲ್ಲೂ ಅಸೃಜ ರಾಶಿಯಲ್ಲಿ ಸಂಸಾರಾವಸ್ಥೆಯಲ್ಲಿ ಮೋಕ್ಷದಲ್ಲಿ ಎಲ್ಲ ಸ್ಥಿತಿಯಲ್ಲೂ ಕೂಡ ಭಗವಂತ ಸರ್ವತಂತ್ರ ಸ್ವತಂತ್ರ ಜೀವ ಭಗವಂತನ ಅಧೀನ ಈ ರೀತಿಯಾಗಿರ್ತಕ್ಕಂಥ ಅಧೀನ ಕರ್ತೃತ್ವ ಹೊಂದಿರೋದ್ರಿಂದ ಸರ್ವ ಕರ್ಮಗಳು ಕೂಡ ಭಗವಂತನ ಅಧೀನ ಅಂತ ತಿಳಿಯೋದೆ ಕ್ರಿಯಾ ಅದ್ವೈತ ಕ್ರಿಯೆಗಳು ಬೇರೆ ಆ ಕ್ರಿಯೆಗಳಲ್ಲಿ ಅಂತರ್ಯಾಮಿಯಾಗಿರುವ ಭಗವಂತ ಒಬ್ಬನೇ ಆದ್ದರಿಂದ ಕ್ರಿಯಾ ಅದ್ವೈತ ಅಂತ ಕರೆಯೋದು ಯದ್ಬ್ರಹ್ಮಣಿ ಪರೇ ಸಾಕ್ಷಾತ್ ಸರ್ವಕರ್ಮ ಸಮರ್ಪಣಂ ಮನೋವಾಕ್ ತನುಭಿಹಿ ಪಾರ್ಥ ಕ್ರಿಯಾದ್ವೈತಂ ತದುಚ್ಯತೆ ದ್ರವ್ಯಾದ್ವೈತ ಅಂದರೆ ಜೀವನ ಸಂಬಂಧಿಗಳಾಗಿರ್ತಕ್ಕಂಥ ಪತ್ನಿ ಪುತ್ರಾದಿಗಳಿಗೆ ಬರ್ತಕ್ಕಂಥ ದ್ರವ್ಯ ಲಾಭಾದಿಗಳನ್ನು ಹೇಗೆ ಪ್ರಿಯ ಅಂತ ತಿಳ್ಕೊತೀವೋ ಅದೇ ರೀತಿಯಾಗಿ ತನಗೆ ಸಂಬಂಧಿಗಳಲ್ಲದೇ ಇದ್ದಲ್ಲಿ ದೊರೀತಕ್ಕಂಥ ಲಾಭಾದಿಗಳೆಲ್ಲವೂ ಕೂಡ ಭಗವಂತರ ಅಧೀನ ಅಂತ ಸ್ಮರಣೆ ಮಾಡಿ ಸಂತೋಷ ಪಡಬೇಕು ಸಮಚಿತ್ತನಾಗಿರಬೇಕು ಅದೇ ದ್ರವ್ಯಾದ್ವೈತ ಅಂತ ಆತ್ಮಜಾಯ ಸುತಾದೀನಾಂ ಅನ್ಯೇಷಾಂ ಸರ್ವದೇಹಿನಾಂ ಯತ್ ಯೋ ಐಕ್ಯಂ ದ್ರವ್ಯಾದ್ವೈತಂ ಸದುಚ್ಛತೆ ಅಂತ ಈ ರೀತಿಯಾಗಿರ್ತಕ್ಕಂಥ ಅದ್ವೈತ ಚಿಂತನೆ ಭಗವಂತನಿಗೆ ಅತ್ಯಂತ ಪ್ರೀತ್ಯಾಸ್ಪದವಾದದ್ದು ಈ ರೀತಿಯಾಗಿ ಅದ್ವೈತ ಚಿಂತನ ತ್ರಯವನ್ನು ಯಾರು ಮಾಡ್ತಾರೋ ಅವರಿಗೆ ತಾಪತ್ರಯ ಪರಿಹಾರ ಅನ್ನೋದು ವಿಶೇಷ ಆದ್ದರಿಂದ ಮಾಯಾವಾದಿಗಳು ಹೇಳ್ತಕ್ಕಂಥ ಅದ್ವೈತ ಮಾತ್ರ ಶಾಸ್ತ್ರ ಅನ್ನೋದು ಸರ್ವತ ಅಸಮ್ಮತ ಒಪ್ಪೋದಿಲ್ಲ ಆದಿ ದೈವಿಕ ಆದಿದೌ ಆದಿ ಭೌತಿಕ ಆಧ್ಯಾತ್ಮಿಕ ತಾಪಗಳ ಪರಿಹಾರ ಆಗಬೇಕು ಅಂತಾದರೆ ಈ ರೀತಿಯಾಗಿರ್ತಕ್ಕಂಥ ಅದ್ವೈತತ್ರಯ ಚಿಂತನೆಯನ್ನು ಸಕಲ ಜೀವರು ಮಾಡಬೇಕು ಅನ್ನೋದಕ್ಕಾಗಿ ಈ ಅದ್ವೈತ ಭಾವಿಸುತ್ತ ಸದ್ಭಕ್ತಿಯಲ್ಲಿ ಸರ್ವತ್ರ ಮರೆಯದಲೆ ಎಲ್ಲ ಕಾಲದಲ್ಲೂ ಕೂಡ ಚಿಂತನೆಯನ್ನು ಮಾಡಬೇಕು ತಾವಕನು ತಾನೆಂದು ಪ್ರತಿದಿನ ಸೇವಿಸುವ ಭಕ್ತರಿಗೆ ತನ್ನನು ಈವ ಕಾವ ಕೃಪಾಳು ಕರಿವರ ಕೊಲಿದ ಅಂತ ಪರಮಾತ್ಮ ತನ್ನನ್ನೇ ತಾನು ಈವ ಅಂತ ಮನವನಿತ್ತರೆ ತನ್ನ ನೀವನು ಅಂತ ಹಿಂದೆ ಹೇಳಿದ್ರಲ್ಲ ಆ ರೀತಿಯಾಗಿ ಆದ್ದರಿಂದ ಈ ಕ್ರಿಯೆ ಅಂದರೆ ನಾವು ತ್ರಿಕರಣಗಳಿಂದ ಮಾಡ್ತಕ್ಕಂಥ ಕಾಯಿಕ ವಾಚಕ ಮಾನಸಿಕ ಎಲ್ಲ ಚಟುವಟಿಕೆಗಳು ಕೂಡ ಭಗವಂತನ ಅಧೀನ ನಾವು ಅದು ನಮ್ಮ ಅಧೀನ ನಮಗಾಗಿ ಇರ್ತಕ್ಕಂಥದ್ದು ಅದರಿಂದ ನಾವೇ ಫಲ ಹೋಗ್ತು ಅಂತ ಈ ರೀತಿಯಾಗಿ ಭ್ರಮೆಯಲ್ಲಿ ಬದುಕ್ತೀವಿ ಅದೇ ತಪ್ಪು ಕ್ರಿಯಾ ವಿಭ್ರಮ ಅಂತ ಅದು ಕರೆಯೋದು ಎಲ್ಲ ಕ್ರಿಯೆಗಳನ್ನು ಕೂಡ ಮಾಡಿಸ್ತಕ್ಕಂಥವನು ಭಗವಂತನೇ ಅಂತ ಭಾಗವತ ವರ್ಣನೆ ಮಾಡ್ತಾರೆ ತಾವಕನು ತಾನೆಂದು ಪ್ರತಿದಿನ ಸೇವಿಸುವ ಭಕ್ತರಿಗೆ ಸಂಪೂರ್ಣವಾಗಿ ಯಾರು ದಾಸ್ಯಭಾವವನ್ನು ಒಪ್ಕೊಳ್ತಾರೋ ನನ್ನ ಅರ್ಥ ಕಾಮ ಎಲ್ಲವೂ ಕೂಡ ನಿನ್ನದು ಅಂತ ಜ್ಞಾನ ಕರ್ಮೇಂದ್ರಿಯ ಎಲ್ಲದರೊಳಗೂ ನೀನೇ ಇದ್ದು ಆಯಾ ಜೀವನ ಸ್ವರೂಪ ಯೋಗ್ಯತೆ ಅಂತ ನಿಯಮನ ಮಾಡ್ತಕ್ಕಂಥವನು ಈ ಎಲ್ಲ ಇಂದ್ರಿಯಗಳಿಂದ ನಡೀತಕ್ಕಂಥ ಎಲ್ಲ ಕ್ರಿಯೆಗಳು ಕೂಡ ನಿನ್ನ ಪೂಜೆ ಸರ್ವ ಮಾತುಗಳೆಲ್ಲ ಕೆಲಸವು ಸರ್ವ ಮಾತುಗಳೆಲ್ಲ ಮಂತ್ರವು ಸರ್ವ ಕೆಲಸಗಳೆಲ್ಲ ಪೂಜೆಯು ಶರ್ವವಂದ್ಯನ ವಿಮಲ ಮೂರ್ತಿ ಉಳ್ಳವಗೆ ಅಂತ ಹಾಗೆ ನಾನು ತಾವಕನು ಅಂದರೆ ನಿನ್ನವನು ಅಂತ ಪೂರ್ತಿಯಾಗಿ ಯಾರು ಹಾಸ್ಯಭಾವವನ್ನು ಒಪ್ಕೋತಾರೋ ಆತ್ಮ ನಿವೇದನೆ ಮಾಡ್ಕೋತಾರೋ ಅಂತಹ ಭಕ್ತರಿಗೆ ಭಗವಂತ ಪರಮಾನುಗ್ರಹವನ್ನು ಮಾಡ್ತಾನೆ ಇಂತಹ ಜ್ಞಾನ ಭಕ್ತಿ ವಿಷಯ ವೈರಾಗ್ಯ ಸಂಪಾದನೆಗಾಗಿ ಭಗವಂತ ನಮಗೆ ಇಂಥ ಉತ್ಕೃಷ್ಟವಾಗಿರ್ತಕ್ಕಂಥ ಶರೀರವನ್ನು ಇಂದ್ರಿಯಗಳನ್ನು ಎಲ್ಲ ಕೊಟ್ಟಿರುವಂಥದ್ದು ಮತ್ತು ಅಲ್ಲಿ ತತ್ವಾಭಿಮಾನಿ ದೇವತೆಗಳನ್ನು ನಿಯಮನ ಮಾಡಿಯಾನೆ ಆ ತತ್ವಾಭಿಮಾನಿ ದೇವತೆಗಳಿಗೆ ಪ್ರೇರಣೆ ಮಾಡ್ತಕ್ಕಂಥವ್ರು ಸರ್ವೋತ್ತಮನಾಗಿರ್ತಕ್ಕಂಥ ಭಗವಂತ ಆದ್ದರಿಂದ ಆ ತತ್ವಾಭಿಮಾನಿ ದೇವತೆಗಳನ್ನು ಶಾಸ್ತ್ರದಲ್ಲಿ ನಾವು ಸ್ತೋತ್ರ ಮಾಡುವುದನ್ನು ಭಗವಂತ ನಮಗೆ ತಿಳಿಸಿಯಾನೆ ನಮೋಸ್ತು ತಾತ್ವಿಕ ದೇವಾಹ ವಿಷ್ಣು ಭಕ್ತಿ ಪರಾಯಣ ಧರ್ಮ ಮಾರ್ಗೇ ಪ್ರೇರೆಯಂತೂ ಭವಂತ ಸರ್ವಯೇ ಅಂತ ನೀವು ನಮ್ಮನ್ನು ಸತ್ಕರ್ಮಗಳಲ್ಲೇ ಪ್ರವೃತ್ತಿ ಮಾಡಿಸ್ರಿ ಆ ಎಲ್ಲವನ್ನು ನಿಮ್ಮ ನಿಮ್ಮ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನಲ್ಲಿ ಸಮರ್ಪಣೆ ಮಾಡುವಂತೆ ಅನುಗ್ರಹ ಮಾಡಿರಿ ಸ್ಮರಣೆಗೆ ತಂದು ಕೊಡ್ರಿ ಈ ರೀತಿಯಾಗಿ ಅವ್ರನ್ನ ನಾವು ಪ್ರಾರ್ಥನೆ ಮಾಡ್ಕೋಬೇಕು ಆಗ ಸದುಪಯೋಗ ಮಾಡಿಕೊಂಡ್ರೆ ನಮಗೆ ನಮ್ಮ ಬಗ್ಗೆ ಅವನಿಗೆ ತೃಪ್ತಿ ಸಮಾಧಾನ ಆಗತ್ತೆ ನಮಗೆ ಅನುಗ್ರಹವನ್ನು ಮಾಡ್ತಾನೆ ಹೇಗೆ ಅನುಗ್ರಹ ಮಾಡ್ತಾನೆ ಅಂದರೆ ತನ್ನನು ಈವ ಕಾವ ಕೃಪಾಳು ಅಂತ ಕರುಣಾಸಮುದ್ರನಾಗಿರ್ತಕ್ಕಂಥ ಭಗವಂತನಿಗೆ ಏನು ಭಕ್ತನಿಗೆ ಕೊಟ್ಟರೂ ಕೂಡ ಕಡಿಮೆನೆ ಅಂದ್ಕೊಂಡು ತನ್ನನ್ನೇ ತಾನು ಕೊಡ್ತಾನೆ ಅಂತ ಹಿಂದೆ ಕರುಣಾಸಂಧಿಯಲ್ಲಿ ಹೇಳಿದರು ಜನಪ ರೀವ ಧನ ವಾಹನ ವಿಭೂಷಣ ವಸನ ಭೂಮಿಯ ಮನಗಳಿತ್ತಾದರಿ ಪರುಂಟೇನೋ ಲೋಕದಳು ಅಂತ ಒಬ್ಬ ಚಕ್ರವರ್ತಿ ಮೆಚ್ಕೊಂಡ್ರೆ ಬೇಕಾದಷ್ಟು ಸಂಪತ್ತು ಕೊಡ್ತಾನೆ ತಿರುಗಾಡಲಿಕ್ಕೆ ಗಾಡಿಯನ್ನು ಕೊಡ್ತಾನೆ ಉಡ್ಲಿಕ್ಕೆ ಬೇಕಾದಷ್ಟು ಶೋಭಾಯಮಾನವಾಗಿರ್ತಕ್ಕಂಥ ಬೆಲೆ ಬಾಳುವ ವಸ್ತ್ರಗಳನ್ನು ಕೊಟ್ಟಾನು ಅದಕ್ಕಿಂತ ಹೆಚ್ಚು ಅಂದರೆ ಬೆಲೆ ಬಾಳುವ ಆಭರಣಗಳನ್ನು ಕೊಡ್ತಾನೆ ಆದರೆ ತನ್ನನ್ನೇ ತಾನು ಕೊಡ್ತಾನೆ ಅಂತ ಆದರೆ ಅದು ಪರಮಾತ್ಮ ಮಾತ್ರ ಇನ್ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಭಗವಂತನನ್ನು ಸ್ತೋತ್ರ ಮಾಡಬೇಕು ಕೃಪಾಳು ನಾವು ಈ ರೀತಿಯಾಗಿ ಸ್ತೋತ್ರ ಮಾಡಿದರೂ ಸಾಕು ಭಗವಂತ ನಮ್ಮನ್ನು ಮೆಚ್ಚಿ ಅನುಗ್ರಹ ಮಾಡಿ ತನ್ನನ್ನೇ ತಾನು ಕೊಡ್ತಾನೆ ಇದು ಭಗವಂತನ ಅಚಿಂತ್ಯ ಅದ್ಭುತ ಕಾರುಣ್ಯ ಸ್ವತಂತ್ರನಾಗಿರ್ತಕ್ಕಂಥ ತಾನು ಭಕ್ತನ ಸಂಕಲ್ಪಕ್ಕೆ ಅನುಸಾರವಾಗಿ ಅವನ ತಾಳಕ್ಕೆ ಕುಣಿತಾನೆ ಅಂತ ದರ ಆಡು ಎಂಬೊಡನೆ ತಲಿಪ್ಪ ನಮ್ಮಪ್ಪ ಅಂತೆಲ್ಲ ಹಿಂದೆ ಹೇಳಿದ್ವಿ ಅಂದರೆ ಅಷ್ಟೆಲ್ಲ ವೈಭವ ಇದ್ದರೂ ಕೂಡ ಭಗವಂತ ದರಾ ತೊಳೆದಳು ಈ ಭೂಲೋಕದಲ್ಲಿ ಎಂಬೊಡನೆ ಆಡುತ್ತಲಿಪ್ಪ ನಮ್ಮ ಒಳಗೆ ನಮ್ಮ ಜೊತೆಗೆ ನಮ್ಮಂತೆ ಆಡ್ತಾನಲ್ಲ ಸರ್ವಶಕ್ತ ಸರ್ವಸಮರ್ಥನಾದರೂ ಕೂಡ ಅಲ್ಪ ಜೀವರ ಅಲ್ಪ ಯೋಗ್ಯತೆಯಂತೆಯೇ ತಾನು ಪ್ರವರ್ತನೆ ಮಾಡಿ ಅವರ ಜೊತೆಗೆ ಇರ್ತಾನೆ ಭಗವಂತ ಭಕ್ತ ಸುಜೀವಿಯಾಗಿದ್ದರೆ ಅವರಲ್ಲಿ ಸಾತ್ವಿಕವಾಗಿರ್ತಕ್ಕಂಥ ಯೋಗ್ಯವಾಗಿರ್ತಕ್ಕಂಥ ಸತ್ಕರ್ಮಗಳ ಮಾಡುವಂಥಲ್ಲಿ ಪ್ರವೃತ್ತಿಯನ್ನು ಹುಟ್ಟಿಸ್ತಾನೆ ಅವನು ರಾಜಸನಾಗಿದ್ದರೆ ಮಿಶ್ರಕರ್ಮಗಳನ್ನು ಸತ್ಕರ್ಮ ದುಷ್ಕರ್ಮಗಳಲ್ಲಿ ಪ್ರವೃತ್ತಿಯನ್ನು ಮಾಡ್ತಾನೆ ಅವನು ದುಷ್ಟನಾಗಿದ್ದರೆ ತಾಮಸ ಚೇತನಾಗಿದ್ದರೆ ಅವನಲ್ಲಿ ದುಷ್ಕರ್ಮಗಳ ಮಾಡುವಂತಹ ಪ್ರವೃತ್ತಿಯನ್ನೇ ಪ್ರೇರಣೆ ಮಾಡ್ತಾನೆ ಭಗವಂತ ಭಕ್ತ ಸಾತ್ವಿಕನಾಗಿದ್ದ ಭಕ್ತ ಸದಾಕಾಲ ಭಗವಂತನನ್ನು ಅನನ್ಯಾಸ್ತಿಂತಯಂತೋ ಮಾಂ ಏ ಜನ ಪರಿಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅನ್ನೋಂಗೆ ಸದಾಕಾಲ ಪರಮಾತ್ಮನನ್ನು ಚಿಂತನೆ ಮಾಡ್ತಿದ್ದ ಅಂತಾದರೆ ಅವರ ವಶನಾಗುವನು ಮಹಾಮಹಿಮ ತಾನು ವಶನಾದಂತೆ ತೋರ್ಕೋತಾನೆ ಭಗವಂತ ದ್ವೇಷಗಳಿಗೆ ಮಾತ್ರ ತನ್ನ ಸಂಕಲ್ಪದಂತೆ ವಿರೋಧವಾಗಿಯೇ ಇರ್ತಾನೆ ಅಯೋಗ್ಯವಾಗಿರ್ತಕ್ಕಂಥ ನಿಷಿದ್ಧ ಬಯಕೆಗಳನ್ನು ಹುಟ್ಟಿಸ್ತಾನೆ ಆಮೇಲೆ ನರಕ ಮಸಿಗೆ ಪ್ರೇರಣೆಯನ್ನು ಆಗುವಂತಹ ದುಷ್ಟಕರ್ಮಗಳನ್ನು ಮಾಡಿಸ್ತಾನೆ ದುಃಖವನ್ನು ಕೊಡ್ತಾನೆ ಇಷ್ಟೆಲ್ಲ ಮಾಡಿದರೂ ತನ್ನ ಸ್ವಾತಂತ್ರ್ಯವನ್ನು ಯಾರಿಗೂ ಬಿಟ್ಕೊಡೋದಿಲ್ಲ ಅಹಂ ಭಕ್ತ ಪರಾಧೀನ ಅಸ್ವತಂತ್ರೋ ಇವ ಅಂತ ಅಸ್ವತಂತ್ರನಂತೆ ಇರ್ತಾನೆ ಭಗವಂತ ಚಿಂತನೆ ಮಾಡ್ತಕ್ಕಂಥವರಿಗೆ ಹೇಗೆ ಅನುಗ್ರಹ ಮಾಡ್ತಾನೆ ಒಂದು ದುಷ್ಟಾಂತ ಕೊಡ್ರಿ ಅಂದರೆ ಕರಿವರ ಗೊಲಿದ ಥರನಂತೆ ಅಂತ ಕರಿವರ ಅಂದರೆ ಗಜೇಂದ್ರ ಕರಿ ಅಂದರೆ ಆನೆ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂದರೆ ಗಜೇಂದ್ರ ಅಂತ ಗಜೇಂದ್ರ ಮೋಕ್ಷದ ಕಥೆಯನ್ನು ಅಷ್ಟಮಸ್ಕಂದ ಭಾಗವತದಲ್ಲಿ ಎಲ್ಲರೂ ಕೇಳಿರ್ತೀವಿ ತ್ರಿಕೂಟ ಪರ್ವತದ ತಪ್ಪಲ್ಲ ಸುಂದರವಾಗಿರ್ತಕ್ಕಂಥ ಸರೋವರದಲ್ಲಿ ಗಜರಾಜ ಪರಿವಾರ ಸಮೇತನಾಗಿ ಜಲಕ್ರೀಡೆ ಆಡ್ತಾ ಇರ್ತಾನೆ ನಕ್ರ ಮೊಸಳೆ ಬಂದವನ ಕಾಲನ್ನು ಬಲವಾಗಿ ಹಿಡಿದೆಳಿತು ಸಾವಿರ ವರ್ಷಗಳ ಕಾಲ ಕರಿ ಮತ್ತು ಮಕರ ಆನೆ ಮತ್ತು ಮೊಸಳೆ ಹೋರಾಟ ಅನ್ನೋದು ನಡೀತು ಕೊನೆಗೂ ಆನೆಯೇ ಸೋತೋಯ್ತು ಪರಿವಾರದವರು ಯಾರಿಂದನೂ ಕೂಡ ಗಜೇಂದ್ರನನ್ನು ರಕ್ಷಣೆ ಮಾಡಲಿಕ್ಕೆ ಆಗಲ್ಲ ತನ್ನ ಶಾರೀರಿಕ ಬಲದಿಂದ ರಕ್ಷಣೆ ಮಾಡಿಕೊಳ್ಳಿಕ್ಕಾಗಲಿಲ್ಲ ಪರಿವಾರದ ಸಹಾಯ ಸಿಕ್ಕಲಿಲ್ಲ ತನ್ನ ಪ್ರಯತ್ನ ಶಕ್ತಿ ಕ್ರಿಯೆ ಯಾವುದೂ ಕೂಡ ಫಲಕಾರಿ ಆಗದೇ ಇದ್ದಾಗ ಆಗ ಗಜರಾಜನಿಗೆ ದ್ರವ್ಯಾದ್ವೈತ ಭಾವಾದ್ವೈತ ಕ್ರಿಯಾದ್ವೈತ ಅಂತ ಮೂರೂ ಅದ್ವೈತಗಳ ಈ ಉಪಾಸನೆ ಅನ್ನೋದು ಜ್ಞಾನೋದಯ ಆಯಿತು ಹಿಂದಿನ ಕರ್ಮಗಳ ಅನುಸಾರ ದ್ರವ್ಯ ಭ್ರಮ ಕಾರಕ ಭ್ರಮ ಕ್ರಿಯಾಭ್ರಮ ಅಂತ ಮೂರು ರೀತಿಯಾಗಿರ್ತಕ್ಕಂಥ ವಿಭ್ರಮಗಳಿತ್ತಲ್ಲ ಆ ಎಲ್ಲ ಭ್ರಮೆಗಳು ಕೂಡ ನಿರಸನ ಆಯಿತು ಆಗ ಭಗವಂತನನ್ನು ವಿಶೇಷವಾಗಿ ಸ್ತೋತ್ರ ಮಾಡಿ ನೀನೇ ನನ್ನನ್ನು ರಕ್ಷಣೆ ಮಾಡ್ತಕ್ಕಂಥವನು ಪರಮ ಮುಖ್ಯ ವೃತ್ತಿಯಿಂದ ರಕ್ಷಕ ಅಂದರೆ ಪರಮಾತ್ಮ ನೀನೇ ಅಂತ ಈ ರೀತಿಯಾಗಿ ಸ್ತೋತ್ರ ಮಾಡಿ ಅಲ್ಲೇ ಇರ್ತಕ್ಕಂಥ ಕೆಸರಿನಲ್ಲಿದ್ದ ಒಂದು ಕಮಲದ ಪುಷ್ಪವನ್ನು ಪರಮಾತ್ಮನಿಗೆ ಭಕ್ತಿಯಿಂದ ಸಮರ್ಪಣೆಯನ್ನು ಮಾಡಿ ಸ್ತೋತ್ರ ಮಾಡ್ದ ನಾರಾಯಣ ಕಿಲಗುರು ಭಗವನ್ ನಮಸ್ತೆ ಅಂಥೇಳಿ ಹೇಳಿದ ತಕ್ಷಣ ಕರಿಯ ಮೊರೆಯ ಕೇಳಿ ಸೀರಿಗೆ ಹೇಳದೆ ಬಂದೆ ಪರಮಾತ್ಮ ಲಕ್ಷ್ಮೀದೇವಿಗೂ ಹೇಳಿದೆ ಇವನ ಸ್ತೋತ್ರವನ್ನು ಆರಿಸಿ ಶೀಘ್ರದಲ್ಲಿ ಬಂದು ಆ ಚಕ್ರದಿಂದ ನಕ್ಕರನನ್ನು ತರಿದು ಆ ಗಜರಾಜನನ್ನು ಸಂರಕ್ಷಣೆ ಮಾಡ್ದ ಅಂತ ಕೇಳ್ತೀವಿ ಈ ಕರಿವರ ಯಾರು ಅಂದರೆ ಗಜೇಂದ್ರ ಇಷ್ಟೆಲ್ಲ ಆಗಲಿ ಕಾರಣ ಏನು ಹಿನ್ನೆಲೆ ಏನು ಅಂತಂದರೆ ಅದೇ ಭಾಗವತ ವರ್ಣನೆ ಮಾಡ್ತಾ ಇದೆ ಹಾ ಹಾ ಹೂ ಹೂ ಅಂತ ಇಬ್ಬರು ಗಂಧರ್ವರು ಭಗವದ್ಭಕ್ತರು ಮಹಾಜ್ಞಾನಿಗಳು ಪ್ರಾರಬ್ಧ ಕರ್ಮ ವಶದಿಂದ ದೇವಲ ಋಷಿಗಳು ಅಂತ ಒಬ್ಬರು ಋಷಿಗಳಿರ್ತಾರೆ ಅವರ ಮೇಲೆ ಅಪಚಾರವನ್ನು ಮಾಡ್ತಾರೆ ಆ ಮುನಿಗಳು ಗಂಗಾ ಸ್ನಾನಕ್ಕೆ ಹೋದಾಗ ಹೂ ಹೂ ಅನ್ನೋ ಗಂಧರ್ವ ಮೊಸಳೆ ರೂಪದಿಂದ ಬಂದು ಹೆದರಿಸ್ತಾನೆ ಮುನಿ ದಡಕ್ಕೆ ಬಂದರೆ ಇನ್ನೊಬ್ಬ ಹಾಹಾ ಅಂತ ಗಂಧರ್ವ ಇದ್ನಲ್ಲ ಆನೆ ರೂಪದಿಂದ ಬಂದು ಅವ್ರನ್ನ ಸೊಂಡಲಿಂದ ಹಿಡಿದು ಎತ್ತಿ ಮೇಲೆ ಕೆಳಗೆ ಉಯ್ಯಾಲೆ ಅಂತ ಸ್ವಲ್ಪ ಹೊತ್ತು ಆಟ ಆಡಿಸಿ ಆಮೇಲೆ ಮೆಲ್ಲಗೆ ಕೆಳಗಿಳಿಸ್ತಾರೆ ಹೀಗ ಇಬ್ಬರೂ ಕೂಡ ಮುನಿಗೆ ಹೆದರಿಸ್ತಾ ಇರ್ತಾರೆ ಕುಪಿತನಾಗಿ ಮೊಸಳೆ ರೂಪದ ಹೂವಿಗೆ ಮೊಸಳೆ ಆಗುವಂಥ ಶಾಪವನ್ನು ಕೊಟ್ಟ ಮುನಿಗೆ ಸಿಟ್ಟು ಬಂತು ಹೂ ಹೂ ಅನ್ನೋ ಗಂಧರ್ವನಿಗೆ ಶಾಪ ಕೊಟ್ಟ ನೀನು ಮೊಸಳೆನೇ ಆಗು ಅಂತ ಅದೇ ಋಷಿ ಆನೆ ರೂಪದಲ್ಲಿರ್ತಕ್ಕಂಥ ಹಾ ಹಾ ಮೊದಲಿಗೆ ಸ್ವಲ್ಪ ಆಟ ಆಡಿಸಿದ್ದಲ್ಲ ಒಳ್ಳೆ ಉಯ್ಯಾಲಲ್ಲಿ ಭಾರಿ ಒಂಥರ ತೂಗಿದ ಆನಂದದ ಅನುಭವ ಇತ್ತಲ್ಲ ಅದಕ್ಕೆ ನೀನು ಮೊದಲಿಗೆ ರಾಜ ಆಗು ಆಮೇಲೆ ಆನೆ ಆಗು ಅಂತ ಶಾಪವನ್ನು ಕೊಟ್ಟ ಅದೇ ರೀತಿಯಾಗಿ ಹಾಹಾ ಅನ್ನೋ ಗಂಧರ್ವ ಪಾಂಡ್ಯ ದೇಶದಲ್ಲಿ ಇಂದ್ರದ್ಯುಮ್ನ ಅಂತ ರಾಜ ಆಗಿ ಬಹುಕಾಲ ರಾಜ್ಯಭಾರವನ್ನು ಮಾಡ್ತಾನೆ ಕೊನೆಗೆ ಹೋಗಿ ತಾ ಕಾಡಿನಲ್ಲಿ ತಪಸ್ಸಿಗೆ ಕುಳಿತು ಅಲ್ಲಿಗೆ ಒಂದು ಸಲ ಅಗಸ್ತ್ಯ ಋಷಿಗಳು ಬರ್ತಾರೆ ಧ್ಯಾನಭಗ್ನರಾಗಿರ್ತಕ್ಕಂಥ ರಾಜ ಅವರನ್ನು ಸತ್ಕಾರ ಮಾಡೋದಿಲ್ಲ ಅಪರಾಧಕ್ಕೆ ಆನೆ ಆಗುವಂಥ ಮತ್ತೆ ಅವರಿಂದನೂ ಕೂಡ ಅವನಿಗೆ ಶಾಪ ಬಂತು ಆಗ ತ್ರಿಕೂಟ ಪರ್ವತಕ್ಕೆ ಬಂದ ಆನೆ ಆದ ಮತ್ತು ಆ ಆನೆ ಕಾಲು ಮೊಸಳೆ ಹಿಡಿಯಿತು ಇದೆಲ್ಲ ಕತೆ ಬರ್ತಾ ಇದೆ ಹೀಗೆ ಈ ಗಜೇಂದ್ರ ಮೋಕ್ಷದ ಕಥೆ ಅನ್ನೋದು ದುಸ್ವಪ್ನ ಪರಿಹಾರಕ ಅಂತ ಭಾಗವತ ತಿಳಿಸುತ್ತೆ ಸ್ವರ್ಗಂ ಯಶಸ್ಯಂ ಕಲಿಕಲ್ಮ ಶಾಪಹಂ ದುಸ್ವಪ್ನ ನಾಶಂ ಕುರುವರಿಯ ಶೃಣ್ವತ ಅಂತ ಈಗ ನಮಗೊಂದು ಸಂಶಯ ಬರ್ತಾ ಇದೆ ಈ ಗಜೇಂದ್ರ ಮೋಕ್ಷಕ್ಕೂ ದುಸ್ವಪ್ನ ಪರಿಹಾರಕ್ಕೂ ಏನು ಒಂದಕ್ಕೊಂದು ಸಂಬಂಧ ಅಂತ ಪ್ರಶ್ನೆ ಬಂದರೆ ಉತ್ತರ ತಿಳಿಸ್ತಾರೆ ಗಜೇಂದ್ರ ದುಸ್ವಪ್ನ ನಾಶಕವಾಗಿರ್ತಕ್ಕಂಥ ಈ ಅದ್ವೈತತ್ರಯವನ್ನು ಉಪಾಸನೆ ಮಾಡಿ ಭಾವಾದ್ವೈತಂ ಕ್ರಿಯಾದ್ವೈತಂ ದ್ರವ್ಯಾದ್ವೈತಂ ತಥಾತ್ಮನಃ ವರ್ತಯನ್ ಸ್ವಾನುಭೂತ್ಯೇಹ ತ್ರೀನ್ ಸ್ವಪ್ನಾನ್ ಧುನತೇ ಮುನಿಹಿ ಅಂತ ಇಲ್ಲಿ ಸ್ವಪ್ನ ಅಂದರೆ ಉಪಲಕ್ಷಣೆಯ ಸ್ವಪ್ನ ಅವಸ್ಥೆ ಅಂದರೆ ಜಾಗೃತ ಅವಸ್ಥೆ ಸುಷುಪ್ತಿಯ ಅವಸ್ಥೆ ಈ ಮೂರರಿಂದ ಕೂಡಿರ್ತಕ್ಕಂಥ ಸಂಸಾರ ಅನ್ನೋ ಅಭಿಪ್ರಾಯದಿಂದ ತ್ರೀನ್ ಸ್ವಪ್ನ ಈ ರೀತಿಯಾಗಿ ಉಲ್ಲೇಖ ಮಾಡಿರೋದು ಕೊನೆಗೆ ಭಗವಂತ ಗಜೇಂದ್ರನಿಗೆ ಜನನ ಮರಣ ರೂಪವಾಗಿರ್ತಕ್ಕಂಥ ಈ ಸಂಸಾರವನ್ನು ಕಳೆದು ಸಾರೂಪ್ಯ ಮೋಕ್ಷವನ್ನೇ ಅನುಗ್ರಹ ಮಾಡ್ದ ಪ್ರಾಪ್ತೋ ಭಗವತೋ ರೂಪಂ ಪೀತವಾಸ ಚತುರ್ಭುಜ ಅಂತ ಅದನ್ನೇ ದಾಸರು ಹೇಳ್ತಾರೆ ತನ್ನನು ಈವ ಕಾವ ಕೃಪಾಳು ಕರಿವರ ಒಲಿದ ತೆರನಂತೆ ಅಂತ ಈ ರೀತಿಯಾಗಿ ಯಾರು ಅನುಸಂಧಾನ ಮಾಡ್ತಾರೋ ಅವರಿಗೆ ಸಂಸಾರ ಬಂಧನದಿಂದನೇ ಬಿಡುಗಡೆ ಮಾಡ್ತಾರೆ ಅಂತ ಜ್ಞಾನಿಗಳ ಪಾದ ಹಿಡಿದಿದ್ದರಿಂದ ನಕ್ರನೂ ಮುಕ್ತಿ ಹೊಂದದ ಬಿಡುಗಡೆಯನ್ನು ಹೊಂದದ ಹೀಗೆ ಪರಮಾತ್ಮ ಈ ಸಂಸಾರಕ್ಕೆ ಕಾರಣವನ್ನೂ ತಿಳಿಸ್ತಾನೆ ಕಾರಕ ಭ್ರಮ ದ್ರವ್ಯ ವಿಭ್ರಮ ಕ್ರಿಯಾ ವಿಭ್ರಮ ಅಂತ ಮೂರು ಈ ರೀತಿಯಾಗಿ ಈ ಭ್ರಮೆಯಿಂದ ಅವನು ಸಂಸಾರಕ್ಕೆ ಬರ್ತಾನೆ ಈ ಭ್ರಮೆಯಿಂದ ನಿರಸನಾಗಿ ದ್ರವ್ಯಾದ್ವೈತ ಕ್ರಿಯಾದ್ವೈತ ಭಾವಾದ್ವೈತ ಈ ರೀತಿಯಾಗಿರ್ತಕ್ಕಂಥ ಅದ್ವೈತ ತ್ರಯವನ್ನು ಉಪಾಸನೆ ಮಾಡಿದ್ರೆ ಅವರಿಗೆ ಮೋಕ್ಷವನ್ನೇ ಅನುಗ್ರಹಿಸ್ತಾನೆ ಪರಮಾತ್ಮ ಅಂತ ಈ ಪದ್ಯದಲ್ಲಿ ರಾಸು ಸುಂದರವಾಗಿ ತಿಳಿಸ್ತಾರೆ ಅರ್ಪಣ ವಸ್ತು